ಲೇಖನದಲ್ಲಿ ಯಾವ ರೂಪದಲ್ಲಿ ಬರ್ತಾರೆ ಗೊತ್ತಿಲ್ಲ ಅಂತಹ ಒಬ್ಬ ಗುರು ಅದೊಂದು ಪರಂಪರೆ ಲೋಕದಲ್ಲಿದೆ ಅಂತಹ ಗುರು ಸಿಕ್ಕಬೇಕಾದ್ರೆ ಅದಕ್ಕೆ ಕಾರಣ ಹೇಳ್ತಾರೆ ಶಾಸ್ತ್ರಕಾರರು ಈಶ್ವರ ಕೃಪೆ ಇಲ್ಲದೆ ಇದ್ರೆ ಸದ್ಗುರು ಸಿಕ್ಕೋದಿಲ್ಲವಂತೆ ಒಬ್ಬ ಸದ್ಗುರು ಸಿಕ್ಕಬೇಕಾದ್ರೆ ಆರು ಕಾರಣಗಳನ್ನು ಕೊಡ್ತಾರೆ ಈಶ್ವರ ಚ ಸೌಹಾರ್ದಂ ಭಗವಂತ ನಿಮಗೆ ಒಲಿಬೇಕು ಕಣ್ಣಿಗೆ ಕಾಣಿಸದೇ ಇದ್ದವನು ಅಯ್ಯೋ ನಾನು ನೋಡಬೇಕು ಅಂತ ಇವನು ಆಸೆ ಪಡ್ತಾನೆ ಇವನಿಗೊಬ್ಬ ಮಾರ್ಗದರ್ಶಿಯನ್ನು ಕೊಡಬೇಕು ಮಾರ್ಗದರ್ಶಿಯಲ್ಲಿರ್ತಾನೆ ಅವನೆಲ್ಲೋ ನೈನಿಟಾಲಲ್ಲಿರ್ತಾನೆ ಇವನಿರ್ತಾನೆ ಇಲ್ಲೆಲ್ಲೋ ಮಂಡ್ಯದಲ್ಲಿ ಇವನಿಗೆ ಕೆಲಸದಲ್ಲಿ ರುಚಿ ಬರೋದಿಲ್ಲ ದೇವರು ವೈರಾಗ್ಯ ಕೊಡ್ತಾನೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್ ಇದ್ರೆ ಡೆಲ್ಲಿಗೆ ಹೊತ್ತಾಕ್ತಾರೆ ನೈನಿಟಾಲ್ಗೆ ಹೊತ್ತಾಕ್ತಾರೆ ಟ್ರಾನ್ಸ್ಫರ್ ಮಾಡಿಸ್ತಾನೆ ಭಗವಂತ ಅಲ್ಲಿದ್ದಾನೆ ಹೋಗು ಅಂತ ನೋಡಿ ಮಿಲಿಟರಿಯಲ್ಲಿದ್ರು ನಿಮಗೆ ಒಳ್ಳೆಯ ಗುರುಗಳನ್ನು ದೇವರು ಕೊಡೋದು ಹೇಗೆ ಅಂದರೆ ಏನೋ ಒಂದು ಟ್ರಾನ್ಸ್ಫರ್ ವ್ಯವಹಾರದಲ್ಲಿ ನೋಡಿದ್ರೆ ಏನೋ ಈ ಇರುತ್ತೆ ಅದು ಕಾರ್ಯಕಾರಣ ಸಂಬಂಧದಿಂದ ಅವರ ಹತ್ತಿರ ಇರೋ ಹಾಗೆ ಮಾಡಿ ನಿಮಗಲ್ಲಿ ಒಳ್ಳೇದಕ್ಕೆ ಮಾಡ್ತಾನೆ ಅವನು ಈಶ್ವರನ ಸೌಹಾರ್ದವೆಂಬುದು ಎರಡನೇ ಕಾರಣ ಯದೃಚ್ಛಾ ಸುಕೃತಂ ತಥಾ ನಿಮಗೆ ಗೊತ್ತಿಲ್ಲದೆಯೇ ನೀವು ಮಾಡಿರ್ತಕ್ಕಂಥ ಪುಣ್ಯರಾಶಿನೂ ಸ್ವಲ್ಪ ಇರಬೇಕು ನಿಮಗೆ ಗೊತ್ತಿಲ್ಲದೆ ಪುಣ್ಯ ಮಾಡಿರಬೇಕು ನೀವು ಗೊತ್ತಿದ್ದು ಮಾಡಿದ್ರೆ ಪುಣ್ಯ ಆಗೋದಿಲ್ಲ ಅದು ಅಹಂಕಾರ ಬರುತ್ತೆ ಅದು ಯಾವ ಊರಿಗೆ ಬರ್ತೀರಿ ಎಲ್ಲೋ ಹೋಗ್ತೀರಿ ಯಾರಿಗೂ ಹೇಳ್ತೀರಿ ಈ ಮೂಟೆ ತೆಗೆದು ತಲೆ ಮೇಲೆ ಇಟ್ಕೊಳಕ್ ಒಬ್ಬ ಒದ್ದಾಡ್ತಾ ಇರ್ತಾನೆ ಅಯ್ಯೋ ಕಷ್ಟಪಡ್ತಾರಲ್ಲ ಅಂತ ಆ ಕ್ಷಣದಲ್ಲಿ ನಮ್ಮ ತಲೆ ಮೇಲೆ ಎತ್ತಿ ಇಟ್ರಿ ನಾನು ಭಕ್ತರಿಗೆ ಒಳ್ಳೆ ಸೇವೆ ಮಾಡಿದ ಭಗವಂತ ಬರ್ಕೊತಾರೆ ನಿಮಗೆ ಗೊತ್ತಿಲ್ಲದೆಯೇ ಬರುತ್ತೆ ಅದು ಎದುರುಚ್ಛ ಸುಕೃತಂ ತಥಾ ವಿಷ್ಣು ಕಟಾಕ್ಷಂ ಭಗವಂತನ ದೃಷ್ಟಿ ನಿಮ್ಮ ಮೇಲೆ ಬೀಳಬೇಕು ನೀವು ದೇವಸ್ಥಾನಕ್ಕೆ ಹೋಗೋದಿಲ್ಲ ಆದರೆ ದೇವರು ಸ್ವಾಮಿ ಹೋಗೋ ದಾರಿಯಲ್ಲಿ ಬರುತ್ತೆ ನೀವು ರೈಲ್ವೆ ಸ್ಟೇಷನ್ ಹೊರಟಿರ್ತೀರಿ ಎಲ್ಲಿ ಕಾಶಿಯಲ್ಲಿ ಸಣ್ಣ ಬೀದಿ ಒಂದು ಹೆಣ ಬಂದರೆ ಒಂದು ಟಾಂಗ ಬಂದರೆ ಯಾರು ಮುಂದೆ ಹೋಗ್ಬೇಕು ಹಿಂದೆ ಹೋಗಬೇಕು ಎದುರುಗಡೆ ಒಂದು ಉತ್ಸವ ಬಂತು ಪಲ್ಲಕ್ಕಿಯಲ್ಲಿ ನೀವು ನಿಂತಿರಿ ಸ್ವಲ್ಪ ಹೊತ್ತು ಪೀಡೆ ಇದು ಹೋಗಲಿಲ್ಲವಲ್ಲ ಅಂತ ನೀವು ಪೀಡೆ ಅಂತ ಭಾವಿಸಿಕೊಂಡು ಭಗವಂತ ನಿಮ್ಮನ್ನು ನೋಡ್ತಾನೆ ಒಳ್ಳೇದಾಗ್ಲಿಂದ ವಿಷ್ಣು ಕಟಾಕ್ಷಂ ಆಭಿಮುಖ ಅದ್ವೇಷಂ ಆಭಿಮುಖ್ಯಂ ಅದ್ವೇಷಂ ಭಗವಂತನನ್ನು ದ್ವೇಷ ಮಾಡದೇ ಇರುವಂತಹ ಸದ್ಗುಣ ಉಂಟಾಗಬೇಕು ಶಿಶುಪಾಲನಂತೆ ಹಿರಣ್ಯಕಶ್ಪು ಹಿರಣ್ಯಾಕ್ಷರಂತೆ ದ್ವೇಷ ಬುದ್ಧಿ ಇದ್ರೆ ಆಚಾರ್ಯರು ಸಿಕ್ಕೋದಿಲ್ಲ ಹಿರಣ್ಯಕಶ್ಪುವಿಗೂ ಸದ್ಗುರು ಸಿಕ್ಕಲೇ ಇಲ್ಲ ದುಷ್ಟುಗುರು ಇದ್ದ ಯಾವನು ಶುಕ್ರಾಚಾರ್ಯ ಇದ್ದ ಅವನು ಬ್ರಹ್ಮವಿದ್ಯಾ ನಿಷ್ಣಾತನಲ್ಲ ಅವನ ಜೀವನ ಪ್ರಯೋಜನವಾಗಲಿಲ್ಲ ಶುಕ್ರಾಚಾರ್ಯಂತ ಪ್ರಹ್ಲಾದನಿಗೂ ಒಳ್ಳೇದಾಗಲಿಲ್ಲ ಬಲಿ ಒಳ್ಳೇದಾಗಲಿಲ್ಲ ಉಪದ್ರವಕ್ಕೆ ಇರುವ ಗುರುಗಳು ಅವರೆಲ್ಲ ಪ್ರಹ್ಲಾದನಿಗೆ ನಾರದರು ಸಿಕ್ಕರು ಅವರ ಅಮ್ಮನಿಗೆ ಅಷ್ಟಾಕ್ಷರ ಮಂತ್ರವನ್ನು ಹೇಳಿದರು ಅದ್ವೇಷಂ ಆಭಿಮುಖ್ಯಂಚ ಸಾತ್ವಿಕೈ ಭಗವದ್ಭಕ್ತರ ಸಂಘವನ್ನು ಬಯಸುವಂತಾಗಬೇಕು ಸಾತ್ವಿಕರ ಜೊತೆಯಲ್ಲಿ ಪಳಗುವಂತಹ ವಾತಾವರಣವನ್ನು ಭಗವಂತನೇ ಕೊಡ್ತಾನೆ ಟ್ರಾನ್ಸ್ಫರ್ ಮಾಡ್ತಾನೆ ನಿಮ್ಮನ್ನ ಎಲ್ಲಿಗೆ ಯಾವುದೋ ಆಫೀಸ್ಗೆ ಅಲ್ಲಿ ನಿಮಗಿಂತ ಭಗವದ್ಭಕ್ತಿಯಲ್ಲಿ ಹಿರಿಯರಾದವರು ನಾಲ್ಕು ಜನ ಇರ್ತಾರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಇಂಟ್ರವಲ್ ಅರ್ಧ ಗಂಟೆ ಊಟಕ್ಕೆ ಅಂತ ಕೊಟ್ಟ ಟೈಮ್ದಲ್ಲಿ ಅವರು ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳ್ತಾ ಇರ್ತಾರೆ ನೀವು ವರಿಷ್ಠ ಕುಲದಲ್ಲಿ ಬಂದಿರ್ತೀರಿ ಒಮ್ಮೆಯೂ ವಿಷ್ಣು ಸಹಸ್ರನಾಮ ಹೇಳಿರೋದಿಲ್ಲ ಏನೋ ಕೊಡ್ತಾ ಇರ್ತೀರಿ ಅವ್ರು ಹೇಳ್ತಾ ಇರ್ತಾರೆ ಎರಡ ಕಂಟ್ರಾ ಹಿಂಗ್ ಫೋನ್ ವಿಷ್ಣು ಸಹಸ್ರನಾಮ ಇಲ್ಲಿಯೂ ಅದೇ ಹೇಳ್ತಾರಲ್ಲ ಅಂತ ಎರಡು ದಿವಸ ಟಾಲರೇಟ್ ಮಾಡ್ತೀರಿ ಮೂರನೇ ದಿವಸ ನಾಲ್ಕನೇ ದಿವಸ ನೀವು ಸೇರ್ಕೋಬೇಕು ಅಂತ ಅನ್ನಿಸ್ಬೋದು ಅವರ ಜೊತೆಯಲ್ಲಿ ಆಭಿಮುಖ್ಯಂಚ ಸಾತ್ವಿಕೈ ಸಂಭಾಷಣಂ ಷಡೇ ತಾನಿ ಆಮೇಲೆ ಅವರ ಜೊತೆಯಲ್ಲಿ ಮಾತಾಡ್ತೀರಿ ಭಗವದ್ಭಕ್ತರ ಜೊತೆಯಲ್ಲಿ ಮಾತಾಡೋ ಭಾಗ್ಯ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತೀರಲ್ಲ ಹೇಗೆ ಬಂತು ನಾನು ನಿನ್ನಾಗೆ ಒದ್ದಾಡ್ತಾ ಇದ್ದೆಪ್ಪ ಭಗವಂತನ ಹೆಸರನ್ನ ಹೇಳೋದಕ್ಕೆ ನಾಶತಾ ಇದ್ದೆ ನಾನು ನನ್ನ ಹೆಂಡತಿ ನನಗೆ ಒಳ್ಳೆ ಉಪಕಾರ ಮಾಡಿದ್ಲು ಪುರಂದರದಾಸರು ಹೇಳಿದರು ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ನಾಚಿಕೆ ಪಡ್ತಾ ಇದ್ದವರು ನೋಡಿ ನವಕೋಟಿ ನಾರಾಯಣರು ಹೆಂಡತಿ ಗುರುವಾದಳು ಅವರಿಗೆ ಅದಕ್ಕೆ ಹೆಂಡತಿ ಸಂತತಿ ಸಾವಿರವಾಗಲಿ ಲೋಕದಲ್ಲಿ ಹೆಂಡತಿಯನ್ನು ಗುರು ಅಂದರೆ ವ್ಯವಹಾರದಲ್ಲಿ ತಪ್ಪಾಗಿ ಕಾಣಿಸುತ್ತೆ ಎಷ್ಟಿದ್ರೂ ಹೆಣ್ಣು ಹೆಣ್ಣು ಮಕ್ಕಳು ಗಂಡಸರಿಗಿಂತ ಕಡೆ ಅಂತ ಒಂದು ಒಂದು ತಪ್ಪು ತಿಳುವಳಿಕೆ ಯಾರ ಕಡೆ ಯಾರು ದೊಡ್ಡವರು ಜೀವನದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮನ್ನ ಹಡೆದವಳು ತಾಯಿ ಅವಳು ಹೆಣ್ಣಲ್ಲವೇ ಸಂಚಿ ಹೊನ್ನಮ್ಮ ಬರಲು ಹೆಣ್ಣು ಹೆಣ್ಣೆಂತ ವಿರೇಕೆ ಬರಲವಳು ಮೈಸೂರು ಅರಮನೆಯವಳು ಆದ್ದರಿಂದ ಲಿಂಗಭೇದವಿರೋದಿಲ್ಲ ಗುರುಗಳ ಅಯೋಧ್ಯೆಯಲ್ಲಿ ತಮಿಳುನಾಡಿನ ಒಬ್ಬ ಉತ್ತಮ ಸ್ತ್ರೀ ಆಚಾರ್ಯರ ಕೆಲಸವನ್ನು ಮಾಡಿದಳು ಪಾರ್ಥಾರ್ಥಿ ಅಯ್ಯಂಗಾರ್ ಅಂತೊಬ್ಬರು ತಿರುವಲ್ಲಿಕೇಣಿ ವಾಸಿಗಳಾಗಿದ್ದಂತಹ ಒಬ್ಬ ಮಹಾಧನಿಕರು ವಕೀಲರು ಕೇಳಿದ್ದೀರಾ ಅವ್ರ ಕಥೆಯನ್ನ ಗಡ್ಡ ಬಿಟ್ಟಿದ್ರು ಯೋಗಿ ಪಾರ್ಥಾರ್ಥಿ ಅಯ್ಯಂಗಾರ್ ಅಂತ ಅವರ ಹೆಸರು ಮೇಲ್ಕೋಟೆಯವರು ಮಂಡೆಯ ಮಯ್ಯಂಗಾರ್ ಅವಳು ನೂರು ನೂರೈವತ್ತು ವರ್ಷದ ಕಥೆ ಅವರು ಭಗವದ್ಭಕ್ತಿ ಎಷ್ಟು ಸಾಧನೆ ಮಾಡಿದ್ರು ಭಗವದ್ಗೀತೆ ಓದಿದ್ರು ಸೂತ್ರ ಭಾಷ್ಯ ದಿವ್ಯ ಪ್ರಬಂಧ ಎರಡು ಕೈಗೆ ಬಂಗಾರದ ಕಡಗ ಹಾಕ್ಕೊಳ್ತಿದ್ದವರು ಒಳ್ಳೆ ವಕೀಲರು ಭಕ್ತಿ ಹೇಗಿತ್ತು ಅಂದ್ರೆ ಅಡಿಗೆ ಮಾಡಿದ್ದನ್ನು ಹೇಗೆ ಬಡಿಸಿದ್ರೆ ಹಾಗೇ ತಿನ್ನಬೇಕು ತೆಂಗಿನಕಾಯಿ ಚಿಪ್ಪಿನ ಚೂರು ಆ ಪಲ್ಯದಲ್ಲಿ ಸಿಕ್ಕಿದ್ರೆ ನೈವೇದ್ಯ ಮಾಡುವಾಗ ಅದು ದೇವರಿಗೆ ಒಪ್ಪಿಸಿದ ಪಕ್ಷದಲ್ಲಿ ಅದನ್ನೂ ತಿನ್ನಬೇಕು ಅಂತ ತಿನ್ನು ಇಂಥ ಭಕ್ತರು ಅವರಿಗೆ ಸ್ವಾಮಿ ಸ್ವಪ್ನದಲ್ಲಿ ಬಂದ ಧನುಷ್ಕೋಟೆ ರಾಮಚಂದ್ರ ಸ್ವಾಮಿ ನನ್ನನ್ನು ಮರಳಲ್ಲಿ ಹೂತಿಟ್ಟಿದ್ದಾರೆ ಇಲ್ಲಿ ದೇವಸ್ಥಾನ ಹಿಂದೆ ಫೋರ್ಟೀನ್ ಏಯ್ಟಿ ಒಂದ್ಸಲಿ ಸುನಾಮಿ ಬಂದಾಗ ರಾಮ ಸೇತು ಕೆಲವು ಭಾಗ ಮುಳುಗಿ ಹೋಯಿತು ಅನೇಕರ ಕಥೆ ಗೊತ್ತಿಲ್ಲ ಆಮೇಲೆ ಎಷ್ಟೋ ಸಲ ಧನುಷ್ಕೋಟಿ ಮುಳುಗಿದ್ದು ಮೇಲಕ್ಕೆ ಬಂದಿದ್ದು ಬಹಳ ಸಲ ಆಯಿತು ಅಲ್ಲಿ ಮರಳಲ್ಲಿ ನಾನು ಹೋತು ಬಿಟ್ಟಿದ್ದೇನೆ ನಾನು ತಗೊಂಡೋಗಿ ಅಯೋಧ್ಯೆಯಲ್ಲಿ ಪ್ರತಿಷ್ಠೆ ಮಾಡು ಕರೆಸಾಯಿತು ಅವರಿಗೆ ಹೆಂಗೆ ಹೇಳುವೆನು ಎಲ್ಲಿ ಹುಡುಕ್ಲಿ ಈ ಜಾಗದಲ್ಲಿ ಇದ್ದೇನೆ ಗುರುತು ಮಾಡಿಕೊಟ್ಟ ದೇವರು ಆ ಯೋಗಿಗಳನ್ನ ಇವ್ರು ಹೋದ್ರು ಮರಳು ತೆಗೆದು ನೋಡಿದ್ರೆ ನಾಲ್ಕು ಅಡಿ ಉದ್ದದ ಉತ್ಸವ ಮೂರ್ತಿ ಸುಂದರನಾದ ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣ ಹನುಮಂತ ಆಗಿನ ಕಾಲದಲ್ಲಿ ಎತ್ತಿನ ಗಾಡಿಗಳಲ್ಲಿ ಹೇರಿಸಿಕೊಂಡು ಅಯೋಧ್ಯೆ ತನಕ ಹೋಗಿ ಇವತ್ತು ಕೋಲಾ ಘಾಟ್ ಅಂತ ಮೊದಲನೇ ಘಾಟ್ ಅಯೋಧ್ಯೆಯಲ್ಲಿ ಕಾಣ್ತೀವಿ ಸರಿಯೂ ನದಿ ತೀರದಲ್ಲಿ ಇವತ್ತು ಅದಕ್ಕೆ ಅದು ಅಮ್ಮಾಜಿ ಮಂದಿರ್ ಅಂತ ಹೆಸರು ಇಲ್ಲದಿದ್ರೆ ಅರ್ಥ ಆಗುವುದಿಲ್ಲ ದಕ್ಷಿಣ ಭಾರತೀಯ ಶೈಲಿಯಲ್ಲಿ ಕಟ್ಟಿರುವ ದೇವಸ್ಥಾನ ಸಿಮೆಂಟ್ ಇಲ್ಲ ಇಟ್ಟಿಗೆ ಇಲ್ಲ ಗಾರೆ ಇಲ್ಲ ಬರೀ ಕಪ್ಪು ಮಣ್ಣಿಂದ ಕಟ್ಟಿದ್ದಾರೆ ವಜ್ರದಂತೆ ನಿಂತಿದೆ ಆ ದೇವಸ್ಥಾನ ಅಲ್ಲಿ ಇದ್ದು ಅವರು ಸ್ವಾಮಿಯನ್ನು ಪೂಜೆ ಮಾಡಿದರು ನಮ್ಮ ಡೆಂಕಣೆ ಕೋಟೆಯವರಲ್ಲಿ ಅರ್ಚನೆ ಮಾಡ್ತಾ ಇದ್ದಾರೆ ದೊಡ್ಡ ಟ್ರಸ್ಟ್ ಮಾಡಿದ್ದಾರೆ ಮದ್ರಾಸ್ನಲ್ಲಿ ಅವರಲ್ಲಿಯೇ ಭಗವಂತನ ಪಾದಾರದಿಂದ ಸೇರಿದರು ಅವರ ಪತ್ನಿ ಅವರ ಹೆಸರು ಗೊತ್ತಿಲ್ಲ ಅಮ್ಮಾಜಿ ಅಮ್ಮಾಜಿ ಆ ಊರವರೆಲ್ಲ ಅಮ್ಮಾಜಿ ಅಂತ ಕರೆದು ಅವರು ಶ್ರೀ ವಚನಭೂಷಣ ಪಡಿ ಈ ಗ್ರಂಥಗಳನ್ನು ಅಲ್ಲಿ ಅವರಿಗೆಲ್ಲ ಹಿಂದಿಯಲ್ಲಿ ಪ್ರವಚನ ಮಾಡಿ ಎಂ ಆರ್ ಜಿ ಸ್ವಾಮಿಗಳು ಅಯೋಧ್ಯ ರಾಮಾನುಜಿಯರ ಹೆಸರಾದವರು ಅವ್ರ ಕೈಯಲ್ಲಿ ಪಾಠ ಕಲ್ತ್ಕೊಂಡ್ರು a lady could be a teacher ಯೋಚನೆ ಮಾಡಿಕೊಳ್ಳಿ ಶಾಸ್ತ್ರ ಕಲಿತಂತಹ ಒಬ್ಬ ಹೆಣ್ಣು ಮಗಳು ಗುರುಸ್ಥಾನದಲ್ಲಿದ್ದು ಭಗವಂತನ ಪಾದವನ್ನು ಸೇರಿಕೊಂಡರು ಈ ಕಥೆ ಅದಕ್ಕೆ ಹೇಳ್ತೇವೆ ಐತಿಹ್ಯಂ ಪೆಣ್ಪಿಳ್ಳೆಯ ರಹಸ್ಯಂ ಎಷ್ಟು ಬರೆದಿದ್ದಾರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಸ್ತ್ರೀಯರೂ ಆಚಾರ್ಯರಾಗಬಹುದು ಅವರಿಗೂ ಮಂತ್ರೋಪದೇಶ ಉಂಟು ಆ ಒಂದೊಂದು ಗ್ರಂಥಗಳನ್ನು ಓದಬೇಕು ಆದ್ದರಿಂದ ಈ ಆರು ದಿವ್ಯ ಕಾರಣಗಳು ಸೇರಿಕೊಂಡ್ರೆ ಈಶ್ವರಸ್ಯ ಚ ಸೌಹಾರ್ದಂ ಯದೃಚ್ಛಾ ತಥಾ ವಿಷ್ಣು ಕಟಾಕ್ಷಂ ಅದ್ವೇಷಂ ಆಭಿಮುಖ್ಯಂಚ ಸಾತ್ವಿಕೈ ಸಂಭಾಷಣಂ ಷಡೇತಾನಿ ಆಚಾರ್ಯ ಪ್ರಾಪ್ತಿ ಹೇತವ ದೇವರು ಸಿಕ್ಬೋದು ಸದ್ಗುರುಗಳು ಸಿಕ್ಕೋದು ಕಷ್ಟ ಆ ಸದ್ಗುರು ಸಿಕ್ಕಿದ್ರೆ ನಿಮ್ಮ ಕರ್ಮ ವಿಪಾಕವಾಗುತ್ತೆ ನಿಮ್ಮ ಕರ್ಮ ಸುಮ್ಮನೆ ವಿಪಾಕಕ್ಕೆ ಬರೋದಿಲ್ಲ ಕರ್ಮವನ್ನು ಬೇಯಿಸಬೇಕು ಈ ಗಟ್ಟಿಮುಟ್ಟಾದ ಬಟ್ಟೆಯನ್ನ ಈ ಅಗಸರು ಉಬ್ಬೆಗೆ ಹಾಕೋದು ಅಂತ ಹೇಳ್ತಾರೆ ಚೌಳುಪ್ಪನ್ನು ಹಾಕಿ ಕೆಳಗೆ ಉರಿ ಹಚ್ಚಿ ಬೇಯಿಸ್ತಾರೆ ಬಟ್ಟೆಯನ್ನ ಬೇಯಿಸಿದ್ರೆ ಅದರ ಮೇಲಿರುವಂತಹ ಆ ಕರಿ ಬಣ್ಣವೆಲ್ಲ ಹೋಗಿ ಒಂದು ರೂಪಕ್ಕೆ ಬರುವಂತೆ ನಮ್ಮ ಕರ್ಮ ಕಷಾಯ ಸದಾಚಾರ್ಯರು ನಮಗೆ ಸಿಕ್ಕಬೇಕು ಆ ಸದಾಚಾರ್ಯರು ಏನು ಮಾಡ್ತಾರೆ ನಮಗೆ ಆಚಾರ್ಯ ಕೃತ್ಯಾಧಿಕಾರ ಅಂತ ಒಂದು ಅಧ್ಯಾಯ ರಹಸ್ಯ ಸಾರದಲ್ಲಿ ವೇದಾಂತ ದೇಶಕರು ಗುರು ಮಾಡೋ ಕೆಲಸವನ್ನು ಹೇಳ್ತಾರೆ ಅದು ವಿವಾಹೇ ತೀರ್ಥ ಬಹುಳ ಆ ವರ್ಣನೆ ಕೊಡೋದಕ್ಕಿದು ಅಧಿಜಿಗಮಿಷುರಾದ್ಯಂ ಧಾಮ ದಿವ್ಯಂ ತ್ರಿಧಾಮ್ನಃ ಶ್ರುತ ವಿವಿಧ ಪರೀಕ್ಷಾ ಶೋಭಿದೆ ಕ್ವಾಪಿ ಪಾತ್ರೆ ಅನಘಗುಣದಶಾಯಾಂ ಆಹಿತ ಸ್ನೇಹಂ ಆರ್ಯ ಪ್ರದಿಶತಿ ನಿರಪಾಯಂ ಸಂಪ್ರದಾಯ ಪ್ರದೀಪಂ ಅಧಿಜಿಗಮಿಷು ಆದ್ಯಂ ಧಾಮ ದಿವ್ಯಂ ತ್ರಿಧಾಮ್ನಃ ಮೂರು ಲೋಕವನ್ನಳೆದ ಭಗವಂತ ತನಿ ಕಳಲೆ ತನಿ ಚುಡರೆ ತನಿ ಉಲಹೇ ಎಂದೆಂದು ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೇ ಮಹತೋ ಮಹೀಯ ಸೂರ್ಯಮಂಡಲದಲ್ಲಿದ್ದಾನೆ ವೈಕುಂಠದಲ್ಲಿದ್ದಾನೆ ಕ್ಷೀರ ಸಮುದ್ರದಲ್ಲಿದ್ದಾನೆ ನಾಹಂ ವಸಾಮ ವೈಕುಂಠೇ ವೈಕುಂಠದಲ್ಲಿಲ್ಲ ಅಂದ್ಬಿಟ್ಟ ಭಾಗವತದಲ್ಲಿ ಮದ್ಭಕ್ತ ಯತ್ರ ಗಾಯಂತಿ ತತ್ತತಿಷ್ಠಾಮಿ ಮಿನಾರದ ನನ್ನ ಭಕ್ತರು ಕೊಂಡಾಡೋ ಜಾಗದಲ್ಲಿ ಇರ್ತೇನಪ್ಪ ಅಂದ ಕೃಷ್ಣ ಅದು ನಯೋಗಿ ಯೋಗಿ ಹೃದಯ ಯೋಗಿಗಳು ಧ್ಯಾನ ಮಾಡ್ತಾರೆ ಅಲ್ಲಿರೋದಿಲ್ಲ ಇರೋದಿಲ್ಲ ವೈಕುಂಠದಲ್ಲಿರೋದಿಲ್ಲ ಮದ್ಭಕ್ತ ಯತ್ರ ಗಾಯಂತಿ ತಾಳ ತಂಬೂರಿ ಶ್ರುತಿ ಇಟ್ಟುಕೊಂಡು ಆ ಭಗವಂತನನ್ನ ಕಂಠೇನ ಸ್ವರಗದ್ಗದೇನ ನಯನೇನ ಉದ್ಗೀರ್ಣ ಬಾಷ್ಪಾಂಬುನ ಗಮಧ್ಯೇಗಾಭೋ ಯತ್ರ ಋಗ್ವೇದದಲ್ಲಿ ಹೇಳ್ತಾರೆ ಗೋವುಗಳ ಮಧ್ಯೆ ಬಲಿಷ್ಠವಾದ ಕೊಂಬುಗಳುಳ್ಳ ಗೋವುಗಳ ಮಧ್ಯೆ ಗೋಪಾಲಕೃಷ್ಣ ಇದ್ದಾನೆ ಅಂತ ಹೇಳುವಂತೆ ಭಕ್ತರು ಕೊಂಡಾಡುವ ಜಾಗದಲ್ಲಿದ್ದಾನೆ ಅದು ತ್ರಿಧಾಮ ಅಂತ ಅಧಿಜಿ ಅಧಿಜಿಗಮಿಷುರಾಧ್ಯಂ ಧಾಮ ದಿವ್ಯಂ ಅದು ಮನುಷ್ಯರು ಮಾಡಿದ ಲೋಕ ಅಲ್ಲ ವೈಕುಂಠ ಬೆಂಗಳೂರು ಕೆಂಪೇಗೌಡ ಕಟ್ಟಿದ ಊರು ಇನ್ನೊಬ್ಬ ಕೂಡ ಹಾಳು ಮಾಡುವವರು ಯಾರು ನಿರ್ಮಾಣ ಮಾಡ್ತಾರೆ ಅವ್ರು ನಿರ್ನಾಮವನ್ನು ಮಾಡ್ತಾರೆ ನಿರ್ಮಾಣ ನಿರ್ನಾಮ ಒಂದೆರಡು ಅಕ್ಷರ ಹಿಂದೆ ಮುಂದಾದ್ರೆ ಇದಕ್ಕೆ ವೈಕುಂಠ ಅಂತ ಹೇಳೋದಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಟ್ರಾ ಸ್ಟ್ರಕ್ಚರ್ ಯಾವ ಸ್ಟ್ರಕ್ಚರೂ ಇಲ್ಲ ಇದು ಬರೀ ಸ್ಟ್ರಕ್ಚರ್ ಒಂದೇ ಅಷ್ಟೇ ಇದು ಮನುಷ್ಯರು ಮಾಡಿದ ಲೋಕ ಅವಿವೇಕದಿಂದಲೇ ಮಾಡಿರ್ತಾರೆ ವೆಲ್ ವೆಲ್ ಪ್ಲಾನ್ ಟೌನ್ ಅಂತ ಇರೋದಿಲ್ಲ ಅದು ಆದ್ಯಂ ದಿವ್ಯಂ ಧಾಮ ಲೋಕ ಅಂದ್ರೆ ವೈಕುಂಠ ಬದಿ ಬೆಳಕಿನ ಲೋಕ ವಿಕುಂಠ ಅಂದ್ರೆ ಬೆಳಕು ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಬೇಕಾಗಿಲ್ಲ ದೀಪ ಬೇಕಿಲ್ಲ ಎಣ್ಣೆ ಬೇಕಿಲ್ಲ ನ ತತ್ರ ಸೂರ್ಯೋಭಾತಿ ನ ಚಂದ್ರತಾರಕಂ ತಾರಕಂ ಯಾಕೆ ತಮೇವ ಭಾಂತಂ ಅನುಭಾಂತಿ ಸರ್ವೇ ತಸ್ಯ ಭಾಷಾ ಸರ್ವವಿಧಂ ವಿಭಾತಿ ಕಠೋಪನಿಷತ್ತಲ್ಲಿ ಹೇಳಿದರು ಭಗವದ್ಗೀತೆಯಲ್ಲಿ ನ ತದ್ಭಾಸೈತೆ ಸೂರ್ಯ ನ ಶಶಾಂಕೋ ನ ಪಾವಕಃ ಹದಿನೈದನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ ನಾನು ಪುರುಷೋತ್ತಮ ಕಾಣು ಅರ್ಜುನ ನನ್ನ ಲೋಕದಲ್ಲಿ ಸೂರ್ಯನಿಗೆ ಕೆಲಸವಿಲ್ಲ ನ ತದ್ಭಾಸೈತೆ ಸೂರ್ಯ ಹೋಗ್ಲಿ ಚಂದ್ರನಾದರೂ ಇದ್ದಾನೆ ನ ಶಶಾಂಕ ಹೋಗ್ಲಿ ಅಗ್ನಿಯಾರು ಇದ್ದಾನೆ ನ ಪಾವಕ ಯಾಕೆ ನಾನೇ ಇದ್ದೇನಲ್ಲ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲರ ಬೆಳಕು ನನ್ನಲ್ಲಿಯೇ ಇದೆ ನಾನೇ ಬೆಳಕು ಅವನೇ ಪರಂಜ್ಯೋತಿ ಸ್ವರೂಪ ಅಂಥ ಲೋಕಕ್ಕೆ ಹೋಗಬೇಕಾದ್ರೆ ಅಧಿಜಿ ಕಮಿಷಹು ಯಾರು ಅಧಿಕೃತವಾಗಿ ಆ ವೈಕುಂಠಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾರೆಯೋ ಅಂಥ ಭಕ್ತನಿಗೆ ಕಾಲಕ್ಷೇಪ ಹೇಳಬೇಕಾದ್ರೆ ಗುರು ಏನು ಮಾಡ್ತಾರೆ ಶ್ರುತ ವಿವಿಧ ಪರೀಕ್ಷಾ ಶೋಧಿತೆ ಕ್ವಾಪಿ ಪಾತ್ರೆ ಅವನೇನೇನು ಪಾಠ ಇಲ್ಲೆಲ್ಲಿ ಕೇಳಿದ್ದಾನೆ ಎಲ್ಲ ಪರೀಕ್ಷೆ ಮಾಡ್ತಾರೆ ನೀನೇನು ಓದಿದ್ದೀಯೇ ನಾ ಶೇಕ್ಸ್ಪಿಯರ್ ಓದಿದ್ದೇನೆ ಶೇಕ್ಸ್ಪಿಯರ್ನಲ್ಲಿ ನಾಟಕ ಓದಿದ್ದೀಯಾ ಅದು ಓದಿಲ್ಲ ಸ್ವಾಮಿ ಅದು ಓದ್ಕೊಂಬ ಇನ್ನೇನು ಮಾಡಿದ್ದೀಯೇ ನಾನು ಇದೊಂದು ಓದಿದ್ದೇನೆ ನ್ಯೂಸ್ ಪೇಪರ್ ಓದಿದ್ದು ನ್ಯೂಸ್ ಪೇಪರ್ ಓದಿದ್ರೆ ಪ್ರಯೋಜನ ಪ್ರಯೋಜನವಾಗುತ್ತೆ ನಿನಗೆ ನ್ಯೂಸ್ ಪೇಪರಿಂದ ಮೋಕ್ಷವಾಗುತ್ತೆ ಇದ್ದು ಬುದ್ಧಿಯು ಕೇಳುತ್ತೆ ಅದು ಟಿ ವಿ ನೋಡುವುದರಿಂದ ನ್ಯೂಸ್ ಪೇಪರ್ ನೋಡುವುದರಿಂದ ಈ ವ್ಯವಹಾರ ಜ್ಞಾನ ಹೆಚ್ಚಾಗಿ ಕಾಮಕ್ರೋಧಗಳು ಹೆಚ್ಚಾಗಿ ರಾತ್ರಿ ಹಲ್ಲು ಕಡಿತ ಮಲ್ಕೋಬೋದೇ ಹೊರತು ಗೌತಮ ಅಂತ ಒಬ್ಬ ಅವನ ಮಗ ಗೌತಮ ಗೋತದ ಅವನ ಮಗ ನಶಿಕೇತ ಯಮಲೋಕಕ್ಕೆ ಹೋದ ಯಾರಿಗೆ ಕೊಡ್ತೀಯ ಯಮನ ಕೊಡ್ತೀನಿ ಯಮನ ಕೊಡ್ತೀಯ ಹೋಗೇ ಬಿಟ್ಟ ಶರೀರ ಬಿಟ್ಟ ಮಗು ಸತ್ಯ ಹೋಯ್ತ ಅಲ್ಲಿ ಹೋಗ್ಬಿಟ್ಟ ಯಮ ಕೇಳಿದ ನನ್ನ ಲೋಕಕ್ಕೆ ಯಾಕೋ ಬಂದೆ ನೀನು ಬ್ರಾಹ್ಮಣ ದಾರಿಗಿರಿ ತಪ್ಪೋಯ್ತೆ ಇಲ್ಲ ನಮ್ಮಪ್ಪ ಇಲ್ಲಿ ಹೋಗು ಅಂತ ಬಂದಿದ್ದೇನೆ ಅಯ್ಯೋ ನನಗೆ ಪಾಪ ಬಂತು ನೀ ನನ್ನ ಲೋಕಕ್ಕೆ ಬಂದಿದ್ದೀಯ ಪಾಸ್ಪೋರ್ಟ್ ಇಲ್ಲ ವೀಸಾ ಇಲ್ಲ ಮೂರು ವರ ಕೊಟ್ಟಿದ್ದೇನೆ ವಾಪಸ್ ಹೋಗಿಬಿಡು ಒಂದನೇ ವರ ಕೇಳ್ತಾನೆ ರಾತ್ರಿ ಸುಖಂ ಶೈತಾ ಮನ್ಯು ಗೌತಮ ನಮ್ಮಪ್ಪನ ಕೋಪ ಹೋಗಬೇಕು ಹಲ್ಲು ಕಡಿದೆ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡುವಂತೆ ವರವನ್ನು ಕೊಡು ಮೊದಲನೇ ವರ ಕೇಳ್ತಾನೆ ಉಪನಿಷತ್ತಲ್ಲಿ ಎಷ್ಟು ವ್ಯಂಗ್ಯ ಪುರೋಹಿತ ಅವನು ಯಾರ್ಯಾರ ಮನೆಯಲ್ಲೋ ಬಾಳೆಹಣ್ಣು ಖರ್ಜೂರ ತೆಂಗಿನಕಾಯಿ ಒಟ್ಟಿಗೆ ಹಾಕಿ ಅಕ್ಕಿ ಜೊತೆಯಲ್ಲಿ ಗಂಟು ಹಾಕೊಂಡ್ಬಂದ್ರೆ ಆ ಬಾಳೆಹಣ್ಣು ಬಾಳೆಹಣ್ಣು ರೂಪದಲ್ಲಿ ರೀತಿಯ ಸ್ವಾಮಿ ಯೋಚನೆ ಮಾಡಿ ಈ ಪುರೋಹಿತರಿಗೆ ಕಟ್ಟೋದಕ್ಕೂ ಬರೋದಿಲ್ಲ ಕೆಲವರಿಗೆ ಹೋಗ್ಬಿಡುತ್ತಲ್ಲ ಈ ವಿಳ್ಳೆದೆಲೆ ಅಡಕೆ ಬಾಳೆಹಣ್ಣು ಅಕ್ಕಿ ಬೆಲ್ಲ ಒಟ್ಟಿಗೆ ಕಟ್ಟಿದ್ರೆ ಹೆಂಡತಿ ಕಸಬರಿಗೆ ಹೇಳ್ಕೊಂಡು ಕೂತಿರ್ತಾಳೆ ಬುದ್ಧಿ ಇದೆಯಾ ನಿಮಗೆ ಈ ಬಾಳೆಹಣ್ಣು ದನಾನು ತಿನ್ನೋದಿಲ್ಲ ನೋಡಿ ಚುಚ್ಚಿತ್ತೆ ಅಡಕೆ ಖರ್ಚಿ ಅಡಕೆ ಇದು ಚುಚ್ಚಿ ಚುಚ್ಚಿ ಅದು ಹಣ್ಣು ಜವನ ಹಾಕಿದೆ ತಿನ್ನೋ ಬರೋದಿಲ್ಲ ಬೆಲ್ಲ ಕರಗಿ ಹೋಗಿದೆ ಇವನು ಪುರೋಹಿತ ಬಂದವನು ಅದ್ರಲ್ಲಿ ಬೇಕಿ ನಾಲ್ಕಾಣಿಯಲ್ಲಿ ಎಂಟಾಣಿಯಲ್ಲಿ ಅಯ್ಯೋ ನಾನು ನನ್ನ ಜೊತೆಲಿ ಬಂದವ್ರಿಗೆ ಬಹಳ ಕೊಟ್ಬಿಟ್ನೆ ನನಗೆ ದುಡ್ಡು ಕಮ್ಮಿ ಆಯಿತೆ ಅಂತ ಹೇಳಿ ಹೇಳಿ ರಾತ್ರಿ ನಿದ್ದೆಗೆಟ್ಟು ಇನ್ನೊಂದ್ಸಲ ಅವನು ಕರ್ಕೊಂಡು ಹೋಗ ಇವನು ಕರ್ಕೊಂಡು ಹೋಗಬಾರ್ದು ಅಥವಾ ಯಜಮಾನ ಟೋಪಿ ಹಾಕಬೇಕು ಐವತ್ತು ರೂಪಾಯಿ ಹೆಚ್ಚಿಗೆ ತಗೋಬೇಕು ಹಲ್ಲು ಕಡಿತಾ ಮಲಗಿರ್ತಾನೆ ಪುರೋಹಿತ ವಾಜಶ್ರವಸ ಮಗ ಕೇಳ್ಕೊಂಡ ಅಪ್ಪನ ಕಷ್ಟ ನೋಡಿದ್ದ ಅಪ್ಪ ಚೆನ್ನಾಗಿ ನಿದ್ದೆ ಬಿ ಬಿ ಪಿ ಶುಗರ್ ಇಂದ ಹೇಳೋ ಮಾಡು ಮೊದಲನೇ ಬರ ಎರಡನೇವರ ಸ್ವರ್ಗಕ್ಕೆ ಹೋಗೋ ದಾರಿ ಹೇಳಿಕೊಡು ಅವನು ಅಗ್ನಿವಿದ್ಯೆ ಹೇಳಿಕೊಟ್ಟ ಮೂರನೇದನ್ನು ಕೇಳಿದ ಪ್ರಭು ಯಮದೇವ ಯಾವುದೋ ಒಂದು ಶಾಶ್ವತ ಲೋಕ ಅಂತ ಇದೆ ಅಲ್ಲಿ ಹೋದರೆ ಜೀವಾತ್ಮ ಪರಮಾತ್ಮನನ್ನು ಸೇರಿ ಒಂದಾಗ್ತಾನೆ ಬೇರೆಯಾಗ್ತಾನೆ ಅಂತ ಕೇಳಿಬಿಟ್ಟ ದ್ವೈತಾದ್ವೈತದ ಪ್ರಶ್ನೆ ಕೇಳಿಬಿಟ್ಟ ಅಯ್ಯೋ ಇಲ್ಲಿ ತಗೊಂಬರ್ಬೇಡಪ್ಪ ದ್ವೈತಾದ್ವೈತ ಜಗಳ ನಿಮ್ಮ ಲೋಕದಲ್ಲಿರಲಿ ಅಂತ ಅವನಿಗೆ ಬೇಕಾದಷ್ಟು ಆಶೆ ತೋರಿಸಿ ಅದಕ್ಕೆ ಅವನು ವಶ ಆಗದೆ ಇದ್ದ ಮೇಲೆ ಉಪಲಬ್ಧವ್ಯ ಅದ್ಭುತವಾದ ಉಪನಿಷತ್ತು ಕಠೋಪನಿಷತ್ತು ಇನ್ನು ಅದಕ್ಕೆ ಹೇಳ್ತೇವೆ ಅಂದರೆ ಶಿಷ್ಯನನ್ನು ಚೆನ್ನಾಗಿ ಪರೀಕ್ಷೆ ಮಾಡಬೇಕು ಬ್ರಾಹ್ಮಣರ ಕುಲದಲ್ಲಿರ್ಬೋದು ಆರಳೆ ಜನಿವಾರ ಗೃಹಸ್ಥ ಅಂತ ವಿಭೂತಿ ನಾಮ ಜೋರಾಗಿ ಹಾಕಿರ್ಬೋದು ಕಾಮಕ್ರೋಧಗಳು ಹೋಗದೇ ಇದ್ದರೆ ನಮ್ಮನ್ನ ಸೆರೆ ಹಿಡಿದಿರೋ ಶತ್ರುಗಳು ಯಾವುದು ಭಗವಂತನಿಗೆ ನೇರ ವಿರುದ್ಧವಾದವು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇದರಲ್ಲಿ ಇದೊಂದು ಪ್ರಶ್ನೆ ತುಂಬಾ ಕೆಟ್ಟದ್ದು ಯಾವುದು ಇಷ್ಟರಲ್ಲಿ ಗೆಲ್ಲುವುದಕ್ಕೆ ತುಂಬಾ ಕಷ್ಟವಾದದ್ದು ಕಾಮವನ್ನು ಗೆಲ್ಲಬಹುದು ಕ್ರೋಧವನ್ನು ಗೆಲ್ಲಬಹುದು ವಿಶ್ವಾಮಿತ್ರ ಎರಡೂ ಮಾಡಿದ್ರು ಲೋಭವನ್ನು ಗೆಲ್ಲಲಿಲ್ಲ ಕೆಲವರಿಗೆ ಪರಸ್ತ್ರೀಯರಲ್ಲಿ ಬುದ್ಧಿ ಇರೋದಿಲ್ಲ ಹಣಕಾಸಿನ ವಿಷಯದಲ್ಲಿ ಮಾತ್ರ ಸತ್ರು ಒಂದು ಬಿಡುಗಾಸು ಬಿಡೋದಿಲ್ಲ ಏನ್ ಹೇಳ್ತೀರಿ ಅವ್ರಿಗೆ ಕೈ ಬಿಗಿ ಎಷ್ಟು ಬಿಗಿ ಇದ್ರೆ ಹೆಂಡತಿ ಕೊಡೋದಿಲ್ಲ ಮಕ್ಕಳು ಕೊಡೋದಿಲ್ಲ ಕದರಿಯ ಅವಸ್ಥೆ ಸಾಯ್ತಾ ಇರ್ತಾರೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಈ ದುರ್ಬುದ್ಧಿ ಲೋಭವೆಂಬುದು ಬಹಳ ಕೆಟ್ಟದ್ದು ಬಿಡೋಕ್ಕಾಗೋದಿಲ್ಲ ಶಿಷ್ಯನಾಗಿ ಬಂದವನಿಗೆ ಕಾಮಕ್ರೋಧ ಲೋಭಗಳನ್ನು ಮೊದಲು ತೊಲಗಿಸುವುದು ಗುರುವಿನ ದೊಡ್ಡ ಕೆಲಸ ವಿವಿಧ ಪರೀಕ್ಷಾ ಶೋಧಿತೆ ಕ್ವಾಪಿ ಪಾತ್ರೆ ಎರಡರ್ಥ ಮಾಡ್ತಾರೆ ಪಾತ್ರ ಅಂದ್ರೆ ಈ ದೀಪದ ವರ್ತಿ ಶಿಷ್ಯನಲ್ಲಿ ದೀಪವನ್ನ ಹಚ್ಚಿಡುವ ಕೆಲಸ ಮಾಡ್ತಾನೆ ಗುರು ಅವನು ಸತ್ಪಾತ್ರನಾಗಿರಬೇಕು ಮೊದಲನೇದು ಮೇಲಿನ ಅರ್ಥ ಸತ್ಪಾತ್ರ ನಿಮಗೆ ಗೊತ್ತಾಗುತ್ತೆ ಜ್ಞಾನ ಕೊಟ್ಟರೆ ಅದು ಅವನಲ್ಲಿ ನಿಲ್ಲಬೇಕು ತೂತಿನ ಪಾತ್ರೆ ತಗೊಂಡ್ಬರ್ತಾನೊಬ್ಬ ನಿಮ್ಮ ಮನೆಯಲ್ಲಿ ಹುಳಿ ಮಜ್ಜಿಗೆ ಇದೆಯಂತೆ ಎಂಟು ರಾಸಿಟ್ಟಿದ್ದೀರಿ ಇಟ್ಟಿದ್ದೀರಿ ಗೋವುಗಳನ್ನು ಬೆಣ್ಣೆ ತೆಗೆದ ಮೇಲೆ ಉಳಿಯುತ್ತಲ್ಲ ಯಾವ್ರವ್ರಿಗೆ ಕೊಡ್ತೀರಂತೆ ನನಗೊಂದೆರಡು ಲೀಟ್ರ್ ಮಜ್ಜಿಗೆ ಕೊಡಿ ಅಂತ ಕೇಳ್ದ ಒಬ್ಬ ಹುಡುಗ ಪಾತ್ರೆ ತಂದಿದ್ದೀಯೇನೋ ತಂದಿದ್ದೀವಿ ಯಾವುದು ಅಲ್ಯೂಮಿನಿಯಂ ಪಾತ್ರೆ ಉಜ್ಜಿದ್ದೀನಪ್ಪ ಉಜ್ಜಿದ್ದೇನೆ ಹೇಗಿದೆಯೋ ನೋಡ್ತಾರೆ ಎಲ್ಲ ಆಕಾಶವೇ ಕಾಣಿಸ್ತಾ ಇದೆ ಇಪ್ಪತ್ತೇಳು ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳು ತೂತು ಕಾಣಿಸ್ತಾ ಇರೋ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನೀವು ಮಜ್ಜಿಗೆ ಕೊಟ್ರೆ ಎರಡು ಅಡಿ ಇಡುವುದರಲ್ಲಿ ಹೋಗಿಬಿಡುತ್ತೆ ನಿಮಗೆ ನಾ ಹೇಳಿ ಹೆದರಿಸ್ತೆ ಅಂತ ತಿಳ್ಕೊಬೇಡಿ ಪ್ರವಚನ ಕೇಳುವವರು ಗಟ್ಟಿಮುಟ್ಟಾದ ಪಾತ್ರೆಗಳಾಗಿ ಬರಬೇಕು ಒಬ್ರು ಯಾರೋ ನೆನ್ನೆ ಹೇಳಿದ್ರು ಯಾರನ್ನು ನೆನಪಿಲ್ಲ ನೀವು ಹೇಳಿದ್ದು ಗುಂಗ್ ಹಿಡಿಸಿಬಿಡುತ್ತೆ ನಮಗೆ ಎಂದು ಸಾರ್ಥಕವಾಯಿತು ನಾನು ಹೇಳಿದ್ದು ನಿಮ್ಮ ತಲೆಯಲ್ಲಿ ಗುಯ್ ಹುಡ್ತಾ ಇರಬೇಕು ಈಗ ಫ್ಲ್ಯಾಶ್ ಆಗಿ ಅರ್ಥ ತಿಳಿದಿದ್ದರ ಜೊತೆಗೆ ಯಾವ ಯಾವತ್ತೂ ಅರ್ಥಗಳನ್ನು ಕೊಡುವಂತೆ ಈ ಮಾತುಗಳು ನಿಮ್ಮ ಹೃದಯಾಂತರಾಳದಲ್ಲಿ ಭದ್ರವಾಗಿ ಕೂತು ಬಿಟ್ರೆ ಆಗ ನೀವು ಚೆನ್ನಾಗಿ ಶೋಧಿತವಾದ ಪಾತ್ರ ಈ ದೀಪದ ವರ್ತಿ ಹೇಗಿರಬೇಕು ಚೆನ್ನಾಗಿ ತೊಳೆದಿರಬೇಕು ಕಿಟ್ಟ ಇರಬಾರದು ದೀಪೋತ್ಸವಕ್ಕೆ ಮಾತ್ರ ವರ್ಷಕ್ಕೆ ಒಂದ್ಸಲ ಕೆಲವರು ದೀಪ ತೆಗೀತಾರೆ ನೋಡಿ ಹಾಗಿದ್ರೆ ಪ್ರಯೋಜನ ಇಲ್ಲ ದಿವಸ ಉಜ್ಜಿ ಉಜ್ಜಿ ಶುದ್ಧ ಮಾಡಿರಬೇಕು ಒಂದು ಚೂರು ಕಸ ಅಂಟಿಕೊಂಡದ್ದು ಇರಬಾರದು ಹೊಸ್ತು ಇರಬಾರದು ಅದರಲ್ಲಿ ಅಕಸ್ಮಾತ್ ನೀರಿನ ಹನಿ ಸೇರಿಕೊಂಡಿದ್ರೆ ನೀರಲ್ಲಿ ತೊಳೆದ ಮೇಲೆ ನೀರಿನ ಹನಿ ಉಂಟಿದ್ರೆ ಅದು ಸಿಡುಕ್ತಾ ಇರುತ್ತೆ ಸಿಡಿ ಸಿಡಿ ಸಿಡಿ ಅಂತ ಏನು ಕೊಟ್ಟರು ತೃಪ್ತಿ ಇಲ್ಲದೆ ಇರೋ ಗೃಹಿಣಿ ಸಿಡುಕ್ತಾಳು ನೋಡಿ ಹಾಗೆ ದೀಪ ಸಿಡುಕೋದಕ್ಕೆ ಆರಂಭ ಮಾಡುತ್ತೆ ನೀರಿರಬಾರದು ಅದಕ್ಕಾಗಿ ನಿಮಗೆ ಆಗಮದಲ್ಲಿ ಹೇಳ್ತಾರೆ ದೇವರಿಗೆ ಸಮರ್ಪಣೆ ಮಾಡುವ ಪಾತ್ರದಲ್ಲಿ ದಾಹನ ಪ್ಲಾವನ ಶೋಷಣ ಅಂತ ಮಾಡ್ತಾರೆ ಕೇಳಿ ಅವರನ್ನು ಪಾತ್ರಗಳು ಧೂಪ ಹಾಕ್ತಾರೆ ಒಂದು ವಸ್ತ್ರವನ್ನು ಹಿಡಿದು ಆ ಧೂಪದ ಮೇಲೆ ಅದು ಪಾತ್ರೆ ಒಳಗೆ ತೋರಿಸಿ ಅದು ಹೀರ್ಕೋಬೇಕು ನೀರಿನ ಹನಿ ಇದ್ರೆ ದಾಹನ ಪ್ಲಾವನ ಶೋಷಣ ಮುದ್ರೆಗಳನ್ನೆಲ್ಲ ತೋರಿಸಿ ದೇವರು ಸಮರ್ಪಣೆ ಮಾಡುವ ತೀರ್ಥದ ಒಂದು ಹನಿಯು ಪಾತ್ರಕ್ಕೆ ಅಂಟುಕೊಂಡಿರಬಾರದು ಅವನದೊಂದು ಪೂರ್ತಿ ಅವನಿಗೆ ಹೋಗಬೇಕು ಶೋಧಿತೆ ಕ್ವಾಪಿ ಪಾತ್ರೆ ಹಾಗೆ ಒಳ್ಳೆ ಶಿಷ್ಯನಾದವನು ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಮರ್ಥವಾದ ದೀಪ ಬಂತೆ ಅವನು ಪಾತ್ರ ಚೆನ್ನಾಗಿದೆ ಅಂತ ಮಾಡಿಕೊಂಡ ಮೇಲೆ ಅನಘ ಗುಣದಶಾಯಂ ಆಹಿತ ಆಹಿತಸ್ನೇಹಂ ಅನಘ ಗುಣ ಅಂದ್ರೆ ಮೇಲರ್ಥದಲ್ಲಿ ಸದ್ಗುಣಗಳು ಅನಘ ಪಾಪವಿಲ್ಲದ ಗುಣಗಳು ಅವನಲ್ಲಿ ಶಾಸ್ತ್ರಾರ್ಥ ಕೇಳುವಂತಹ ಒಳ್ಳೆ ದಶೆ ಪ್ರಾಪ್ತವಾಯಿತು ಅಂತ ಅನ್ನಿಸಿದಾಗ ಹೇಳಬೇಕು ಶ್ಲೇಷಿ ಅರ್ಥ ಅನಘ ಗುಣ ಗುಣಾಂದ್ರ ಗುಣ ಅಂದ್ರೆ ಬತ್ತಿ ಮೊದಲು ಪಾತ್ರೆ ಶುದ್ಧಿ ಮಾಡಿದ್ರಿ ದೀಪದ ಬತ್ತಿ ಹಾಕಬೇಕಲ್ಲ ಆ ಬತ್ತಿಯಲ್ಲಿ ಹತ್ತಿಯಲ್ಲಿ ಕಸ ಇರಬಾರದು ಹತ್ತಿ ಶುದ್ಧವಾಗಿರಬೇಕು ಅಂಗಡಿ ಬತ್ತಿ ತಗೊಂಡ್ಬರ್ತೀರಿ ನಮ್ಮ ಮನೇಲಿ ಜಗಳ ಅಂಗಡಿ ಬತ್ತಿ ತಂದ್ರೆ ನೀವು ಎಂಥ ತುಪ್ಪವನ್ನು ಹಾಕಿದ್ರು ಕೆಲವು ಹೇಗಿರುತ್ತೆ ಒಳಗೆ ಟೊಳ್ಳಾಗಿರುತ್ತೆ ಅದು ಒಂದು ಕಡ್ಡಿಯಿಂದ ಮಾಡ್ತಾರೆ ಕೆಲವರು ಕಡ್ಡಿಯಿಂದ ಹೊಸದು ಮಾಡುವಾಗ ಹೆಚ್ಚು ಹತ್ತಿಯಲ್ಲಿ ಹೋಗ್ಬಿಡುತ್ತೋ ಅಂತ ಆ ಕಡ್ಡಿ ಮುಚ್ಚೋದಕ್ಕೆ ಎಷ್ಟು ಬೇಕು ಅಚ್ಚೆ ಅಷ್ಟೇ ಹಾಕಿರ್ತಾರೆ ಅವನು ಕಡ್ಡಿ ತೆಗೆದು ಕೂಡಲೆ ನೀವು ಮನೆಯಲ್ಲಿ ತುಪ್ಪ ಗಿಪ್ಪ ಹಾಕಿ ಹೀರ್ಕೊಂಡು ನನಗೆ ಎಲ್ಲ ಸೇರ್ತು ಅಂತ ರಾಜಕಾರಣಿಗಳಾಗಿ ನೆಮ್ಮದಿಯಾಗಿ ಕೂತು ಬಿಡುತ್ತೆ ಅದು ಆ ಉರಿಯುವ ಬತ್ತಿಯ ತುದಿ ತನಕ ಅದು ಎಣ್ಣೆಯನ್ನು ತುಪ್ಪವನ್ನು ಕೊಡೋದೇ ಇಲ್ಲ ಬತ್ತಿಗಳು ಏನ್ ಮಾಡ್ತೀರಿ ಎಲ್ಲ ನನಗೆ ಬತ್ತಿಗೂ ದುರ್ಬುದ್ಧಿ ಜ್ಞಾನ ಪಡ್ಕೊಳ್ಳುವ ಬತ್ತಿಗೆ ದುರ್ಬುದ್ಧಿ ಆದರೆ ಬುತ್ತಿಯ ಗತಿ ಏನು ಅನಘ ಗುಣದಶಾಯ ಆಹಿತ ಸ್ನೇಹ ಮಾರ್ಯ ಸ್ನೇಹ ಅಂದ್ರೆ ಜಿಡ್ಡು ಅಂತ ಒಂದರ್ಥ ತುಪ್ಪ ಭಗವಂತನಲ್ಲಿ ಭಕ್ತಿ ಅಂತ ಒಂದರ್ಥ ಈ ಶ್ಲೋಕ ಏನು ಬರ್ದಿದ್ದಾರೆ ನೋಡಿ ಭಗವಂತನಲ್ಲಿ ಅವನಿಗೆ ಭಕ್ತಿ ಉಂಟಾಯಿತು ಅನ್ನೋ ಅವಸ್ಥೆಯಲ್ಲಿ ಆರ್ಯ ಸಕಲ ಗುಣನೀಯಾದ ಒಬ್ಬ ಆಚಾರ್ಯ ಪ್ರದಿಶತಿ ನಿರಪಾಯಂ ಸಂಪ್ರದಾಯ ಪ್ರದೀಪಂ ಸಂಪ್ರದಾಯದಲ್ಲಿ ಹಿರಿಯರು ಕೊಟ್ಟಂತಹ ಮೂಲಮಂತ್ರ ದ್ವೈಮಂತ್ರ ಚರ್ಮಶ್ಲೋಕಾರ್ಥಗಳನ್ನು ಇದ್ದ ನೀ ಪೂರ್ವ ನೀ ಹೋಗೋ ದಾರಿ ಇದಪ್ಪ ಇದಲ್ಲ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ಓರಾಣ್ ಪೂರ್ವ ಕಾಲದಲ್ಲಿ ರಾಮಾನುಜಾಚಾರ್ಯರ ತನಕ ಬಂದ ದಾರಿ ಹೇಗಿತ್ತು ಅಯ್ಯೋ ಏನು ಕತೆ ಹೇಳ್ತೀರಿ ಸಾಲಗ್ರಾಮ ಅಂತ ಒಂದು ಕ್ಷೇತ್ರ ಮೊನ್ನೆ ಹೋಗಿದ್ವು ಇಲ್ಲಿ ಬರೋಕ್ ಮುಂಚೆ ಸಾಮಾನ್ ಸರಂಜಾಮ ದೇವರು ಪೆಟ್ಟಿಗೆ ಪುಸ್ತಕ ಟ್ರಾನ್ಸ್ಫರ್ ಆಗೋಕ್ ಮುಂಚೆ ಸಾಲಿಗ್ರಾಮ ಕ್ಷೇತ್ರಕ್ಕೆ ಆಚಾರ್ಯರು ಪಾದ ತೊಳೆದ ಜಾಗ ಆಚಾರ್ಯರ ಪಾದಗಳಿಗೇ ದೇವಸ್ಥಾನವನ್ನು ಕಟ್ಟಿದ್ದಾರೆ ಇಡೀ ಜಗತ್ತಿನಲ್ಲಿ ಗುರುಗಳ ಪಾದಕ ದೇವಸ್ಥಾನ ಅದು ಬಿಟ್ಟರೆ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದ್ದ ಮುಜರಾಯಿ ಡಿಪಾರ್ಟ್ಮೆಂಟ್ ಅಂದರೆ ಕೇಳಬೇಕಲ್ಲ ಅಲ್ಲಿ ಹೋದವು ಗುರುಗಳ ಪಾದವನ್ನು ತೊಳೆದವು ಪೂಜೆ ಮಾಡಿದವು ಅನೇಕ ಮರದ ಪಾದಕೆಗಳ ಜೊತೆಯನ್ನು ಮಾಡಿ ಪ್ರತಿಷ್ಠೆಯನ್ನು ಮಾಡಿ ರೇಷ್ಮೆಯಲ್ಲಿ ಆಚಾರ್ಯರ ಪಾದಗಳ ಇಂಪ್ರೆಷನ್ ತಗೊಂಡು ಬೇಕಾದವರಿಗೆಲ್ಲ ಕೊಟ್ಟು ಅದಕ್ಕೆ ಅಲ್ಲಿ ಅಲ್ಲಿ ಕೂತ್ಕೊಂಡು ಅಲ್ಲಿ ನಮ್ಮ ಶಿಷ್ಯರೊಬ್ಬರು ಇಲ್ಲೇ ಮೂಲ ಮಂತ್ರ ದ್ವಯ ಮಂತ್ರ ಚರ್ಮ ಶ್ಲೋಕ ಅರ್ಥ ಹೇಳಬೇಕು ಅಂತ ಕೇಳಿದ್ರು ಕುರ್ಚಿ ಮೇಲೆ ಹೊರತು ಕೇಳಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಸ್ಥಿತಿಯಲ್ಲಿರುವ ನಾನು ಇವತ್ತು ಅವತ್ತು ಎರಡು ಗಂಟೆ ಕಾಲ ಕಾಲು ಮಡಿಸಿಕೊಂಡು ಕೂತು ಈ ಮಂತ್ರತ್ರಯಾರ್ಥ ಎರಡು ಗಂಟೆ ಕಾಲ ಉಪನ್ಯಾಸ ಮಾಡಿದ್ದೀನಿ ಆ ಜಾಗದಲ್ಲಿ ಆಚಾರ್ಯರ ಕೃಪೆ ಅದಕ್ಕೆ ಹೇಳ್ತೇವೆ ಅಂದರೆ ಅವರು ಈ ಮಂತ್ರ ಅರ್ಥಗಳನ್ನು ಪಡೆಯುವುದಕ್ಕೆ ಎಷ್ಟು ಕಷ್ಟಪಟ್ಟರು ಅದು ನೀವು ಕಥೆಯಲ್ಲಿ ಕೇಳಬೇಕು ರಾಮಾನುಜರ ಪೂರ್ವದಲ್ಲಿ ಅವರ ಗುರುಗಳ ಪರಂಪರೆ ಹೇಗಿತ್ತು ಒಬ್ಬ ಗುರುಗಳು ತಮ್ಮಲ್ಲಿರುವ ಶೇಖರಿತವಾದ ಅರ್ಥವನ್ನು ಎಲ್ಲರಿಗೂ ಕೊಡದೆ ತಮ್ಮ ಶಿಷ್ಯ ಪರಂಪರೆಯಲ್ಲಿ ಆಯ್ದ ಒಬ್ಬನಿಗೆ ತಾವು ಪ್ರಾಣ ಬಿಡುವುದಕ್ಕೆ ಒಂದು ಗಂಟೆ ಮುಂಚೆ ಹೇಳಿಕೊಟ್ಟು ರಿಲೇ ರೇಸ್ ಮಾಡಿ ಹೋಗ್ಬಿಡುವುದು ಒನ್ ಟು ಒನ್ ಅವರೇನ್ ಮಾಡೋರು ನಾ ಸತ್ಮೇಲ್ವಾ ಅನ್ನೋರು ಇನ್ನೊಬ್ಬನಿಗೆ ಆ ಕೊನೆಗಳಿಗೆ ಹೇಳಿ ಲೋಕಕ್ಕೆ ಪ್ರಾಪ್ತಿ ಇಲ್ಲದೆ ಇದ್ದ ಕಾಲದಲ್ಲಿ ಆಚಾರ್ಯರು ಲೋಕಕ್ಕೆಲ್ಲ ಅಷ್ಟಾಕ್ಷರ ಮಂತ್ರ ಅರ್ಥವನ್ನು ದೈವಂತರ ಚರ್ಮ ಚರ್ಮಶ್ಲೋಕವನ್ನು ಹೇಳಿದರು ಕರ್ನಾಟಕದಲ್ಲೆಲ್ಲ ಹಳಿದ್ರು ತಮಿಳುನಾಡಲ್ಲಿ ಹೇಳಿದರು ಉತ್ತರ ಭಾರತಕ್ಕೆ ಹೋದರು ಮೂರು ಸಲ ಹೋಗಿದ್ರು ಲಾಹೋರಿಗೆ ಕಾಶ್ಮೀರಕ್ಕೆ ಪಾದ ಸಂಚಾರಿಗಳಾಗಿ ಇವತ್ತು ನಿಮಗೆ ಎಲ್ಲರಿಗೂ ಸಿಗ್ತಾ ಇದೆ ಮೈಕ್ರೋ ಮೈಕ್ರೋಫೋನ್ ಅತ್ಯಂತ ಸಿಹಿಯಾದ ನೀರು ತಾಮ್ರಪರ್ಣೀಂ ಗ್ರಾಹ ರಾಮಾಯಣದಲ್ಲಿ ಸುಗ್ರೀವ ತನ್ನ ಶಿಷ್ಯರಿಗೆ ಕಪಿವೀರರಿಗೆ ಹೇಳ್ತಾನೆ ತಾಮ್ರಪರ್ಣಿ ನದಿಯನ್ನು ದಾಟಬೇಕು ಮೊಸಳೆಗಳಿರ್ತವೆ ಯಾಕೆಂದ್ರೆ ಸ್ವೀಟ್ ವಾಟರ್ ಸಿಹಿ ನೀರಿರೋ ಕಡೆಯೇ ಮೊಸಳೆ ಬರುತ್ತಂತೆ ಸರಿಯು ನದಿಯಲ್ಲಿ ಮೊಸಳೆಗಳ ಕಾಟ ಕಾವೇರಿಯಲ್ಲಿ ಬಂಡೆಗಳ ಕಾಟ ಬರೀ ದೊಡ್ಡ ದೊಡ್ಡ ಕೋಡು ಬಂಡೆಗಳು ತಾಮ್ರಪರ್ಣೀಂ ಗ್ರಾಹ ಜುಷ್ಟಾಂ ಅದು ಹೇಗೆ ಹರಿಯುತ್ತೆ ಅಂದ್ರೆ ಕಾಂತೇವ ಯುವತಿ ಕಾಂತಂ ಸಮುದ್ರಮವಗಾಹತೆ ಒಬ್ಬ ಪ್ರೇಯಸಿ ತನ್ನ ಪ್ರಿಯನನ್ನು ಹುಡುಕಿಕೊಂಡು ಹೋಗುವಂತೆ ತನ್ನ ಪ್ರಿಯನನ್ನು ಭೇಟಿ ಆಗಬೇಕು ಅಂದ್ರೆ ಪ್ರೇಯಸಿಗೆ ಎಷ್ಟು ಅವಸರ ಇರುತ್ತೆ ನೋಡಿ ಹೋಗ್ಬೇಕು ಹೋಗ್ಬೇಕು ಅವರು ಈ ಟೈಮ್ ಬಾ ಅಂತ ಹೇಳಿದ್ದಾರೆ ಎಲ್ಲಿ ಹೋಗ್ಬಿಡ್ತಾರೋ ಅಂತ ಅಪಾಯಿಂಟ್ಮೆಂಟ್ ಇದೆ ಎಲ್ಲಿ ತಪ್ಪುಡುತ್ತೋ ಅಂತ ಕಾಂತೇವ ಯುವತಿ ಕಾಂತಂ ಸಮುದ್ರಮವಗಾಹತೆ ಆ ತಾಮ್ರಪರ್ಣಿ ನದಿ ಹರಿಯುವ ವೈಭವವನ್ನು ವರ್ಣನೆ ಮಾಡಿದ್ದಾರೆ ರಾಮಾಯಣದಲ್ಲಿ ಕಾವೇರಿಗೆ ಇದನ್ನು ಹೇಳಿಲ್ಲ ತುಂಗಭದ್ರೆ ಹೆಸರೇ ಇಲ್ಲ ಯಾಕೆಂದ್ರೆ ಕಾಂತೆ ಈ ಕಾಂತಾ ಭಾವದಲ್ಲಿ ಆಳ್ವಾರರು ವರ್ಣನೆ ಮಾಡ್ತಾರೆ ಭಗವಂತನ ಸೇರುವುದು ಅಂತ ಸೂಚನೆ ಕೊಡ್ತಾರೆ ಅಂತ ವ್ಯಾಖ್ಯಾನ ಆದ್ರಿಂದ ಇವು ಆಚಾರ್ಯರ ಸಂತತಿ ಅಂದ್ರೆ ತಂಪು ಸಂತತಿ ಅಂದ್ರೆ ಗುರು ಅವರ ಶಿಷ್ಯ ಅವರ ಶಿಷ್ಯ ಅವರ ಶಿಷ್ಯ ಆ ಭಗವಂತ ಪ್ರೀತಾನ್ ಗುರುನ್ ಒಂದೇ ಗುರು ಪರಂಪರೆಯನ್ನು ನೆನೆಸ್ಕೊಳ್ತೀವಿ ಮನಸ್ಸು ತಂಪಾಗ್ತದೆ ಬೆಳಗ್ಗೆ ಎದ್ದು ಕೂಡಲೇ ಆ ಆಪಾದ ಮೌಳಿ ಪರ್ಯಂತಂ ಪಾದದಿಂದ ಮುಡಿಯವರೆಗೆ ಅಡಿಯಿಂದ ಮುಡಿಯವರೆಗೆ ಗುರುಗಳ ಧ್ಯಾನ ಮಾಡಬೇಕು ದಯವಿಟ್ಟು ನಿಮ್ಮ ನಿಮ್ಮ ಮಲಗುವ ಕೋಣೆಗಳಲ್ಲಿ ನಿಮಗೆ ತುಂಬ ಆತ್ಮೋಪದೇಶ ಮಾಡಿದ ಪ್ರೀತಿಪಾತ್ರರಾದ ಗುರುಗಳ ಚಿತ್ರಪಟಗಳನ್ನು ಹಾಕಿಕೊಳ್ಳಿ ದರ್ಶನ ಮಾಡಿ ಅವರ ನಾಮೋಚ್ಚಾರಣೆ ಮಾಡಿ ಅವರ ಸ್ತೋತ್ರಗಳನ್ನು ಹೇಳಿ ಆಮೇಲೆ ನಿಮ್ಮ ಜೀವನ ಹೇಗೆ ಶೇಪ್ ಆಗುತ್ತೆ ನೋಡಿ ಗುರುಗಳನ್ನು ಧ್ಯಾನ ಮಾಡಬೇಕು ಇಲ್ಲಿ ಗುಬಿಗಾಹೆ ತೀರ್ಥ ಬಹುಳ ಆಚಾರ್ಯ ಪರಂಪರೆ ಎಂಬ ನದಿ ಇದು ಬತ್ತದೇ ಇರುವ ತೀರ್ಥ ತೀರ್ಥ ಬಹುಳ ಒಣಗೋ ನದಿಯಲ್ಲ ಅದರಲ್ಲಿ ಮುಳುಗ ಹಾಕ್ತೇನೆ ಧ್ರುವಿಗಾಹೇ ಯಾಮುನಂ ತೀರ್ಥಂ ಸಾಧು ಬೃಂದಾವನೆ ಸ್ಥಿತಂ ನಿರಸ್ತಜಂ ಸ್ಪರ್ಶೆ ಯತ್ರ ಕೃಷ್ಣ ಕೃತಾದರ ಯಾಮುನಾಚಾರ್ಯರು ತನ್ನ ಶ್ಲೋಕ ಗುರುಗಳೆಲ್ಲರೂ ತೀರ್ಥರೂಪರು ಅದ್ವೈತ ಮತ್ತು ದ್ವೈತ ಪರಂಪರೆಯಲ್ಲಂತೂ ಗುರುಗಳನ್ನು ತೀರ್ಥರು ಅಂತ ಕರೀತಾರೆ ನೋಡಿ ವಿಶ್ವೇಶ ತೀರ್ಥರು ಸತ್ಯ ಪ್ರಮೋದ ತೀರ್ಥರು ನೋಡಿ ಗುರುಗಳನ್ನು ಯಾತಕ್ಕೆ ತೀರ್ಥ ನಿಮ್ಮ ತಂದೆ ತಾಯಿಗಳನ್ನು ತೀರ್ಥರೂಪರು ನೋಡಿ ಇಯರ್ತ್ ಯಾಕೆ ಬರೀತೀರಿ ಎಲ್ಲಿ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ನೋಡೋಣ ಮೈ ಡಿಯರ್ ವಾಟರ್ ಬರೀತೀರ ಸಂಸ್ಕೃತಿ ಭಾಷಾಂತರ ಮಾಡೋಕ್ಕಾಗತ್ತೆ ತೀರ್ಥ ರೂಪರು father is in the form of water I love you ಬರೀತೀರಾ ಮಾತೃಶ್ರೀ ಪಿತೃಶ್ರೀ ಎಲ್ಲ ತೀರ್ಥ ರೂಪರು ಯಾಕೆ ತೀರ್ಥೇ ಕೊರುವಂತೆ ತೀರ್ಥ ನಿಮ್ಮ ಪಾಪಗಳನ್ನು ತೊಳೆಯಬಲ್ಲವರು ನಿಮಗೆ ಸಂಕಟ ಉಂಟಾದಾಗ ತಂಪನ್ನು ಉಂಟು ಮಾಡುವವರು ಚಿತ್ರಕೂಟದಲ್ಲಿ ಒಂದು ನದಿ ಮಂದಾಕಿನಿ ಅಂತ ಎರ ಇರ ಎಂಥ ಸುಂದರವಾದ ನದಿ ನಮಗೆ ಭಾರತದಲ್ಲಿ ನದಿ ಹುಚ್ಚಿಡಿಸಿದ್ದಾರೆ ಕ್ಷೇತ್ರ ತೀರ್ಥ ಕ್ಷೇತ್ರ ತೀರ್ಥ ಕ್ಷೇತ್ರ ವಿಠಲ ತೀರ್ಥ ವಿಠಲ ಅಲ್ಲಿ ಪಂಡ ಪಂಡರಾಪುರದಲ್ಲಿ ಹಾಡ್ತಾರೆ ಕ್ಷೇತ್ರವೂ ವಿಠಲ ತೀರ್ಥರು ವಿಠಲ ಎಲ್ಲ ವಿಠಲ ವಿಠಲಮಯ ಒಬ್ಬರಿಗೊಬ್ಬರು ವಿಠಲಮಯ ಮಡಿ ಮೈಲಿಗೆ ಕಟ್ಟಿ ಆ ಕಡೆ ಹಾಕ್ಬಿಡಿ ವಿಠಲ ಇರೋ ಜಾಗದಲ್ಲಿ ಮಡಿ ಮೈಲಿಗೆ ಇರೋದಿಲ್ಲ ಪಂಡರಪುರದಲ್ಲಿ ಅನುಭವಿಸ್ಬೇಕು ವಿಗಾಹೇ ಬಹುಳಾಂ ಶೀತಲಾಂ ಗುರು ಸಂತತಿಂ ಶ್ರೀನಿವಾಸ ದಯಾಂಬೋಧಿ ಪರೀವಾಹ ಪರಂಪರಾಂ ಆ ತೀರ್ಥ ಹೇಗಿರುತ್ತೆ ಭಗವಂತನ ಗುಣಸಾಗರ ಅಂತ ಒಂದಿದೆ ಇದು ವಿಚಿತ್ರ ನೋಡಿ ಭೂಮಿಯಲ್ಲಿರುವ ನದಿಗಳು ಇದನ್ನು ಎಷ್ಟು ಎಚ್ಚರಿಕೆಯಿಂದ ಬರೆದಿದ್ದಾರೆ ಭೂಮಿಯಲ್ಲಿರುವ ನದಿಗಳು ಸಮುದ್ರದ ಕಡೆಗೆ ಹರಿಯುತ್ತವೆ ಅಲ್ವೇ ಹೇಳಿ ಸರಿಯಾಗಿದೆಯೋ ತಪ್ಪಾಗಿದೆಯೋ ನೋಡಿ ಕಾವೇರಿ ನದಿಯಾಗಲಿ ಆಗಲಿ ಗಂಗೆ ಆಗಲಿ ಯಮುನಿ ಆಗಲಿ ಸಿಂಧು ಆಗಲಿ ನರ್ಮದಿ ಆಗಲಿ ಎಲ್ಲ ಸಮುದ್ರಕ್ಕೆ ಹೋಗಿ ಸೇರ್ತವೆ ಪೂರ್ವ ಸಮುದ್ರಕ್ಕೆ ಹೋಗಿ ಸೇರುವ ತೀರ್ಥಗಳಿಗೆ ನದಿಗಳು ಅಂತ ಹೇಳ್ತೇವೆ ಯಾವುದು ಕಾವೇರಿ ತಮಿಳುನಾಡಿಗೆ ಕರ್ನಾಟಕಕ್ಕೆ ಜಗಳ ಹಚ್ಚಿದ ಮಹಾಪುಣ್ಯಮಾತೆ ಅದು ಪೂರ್ವಕ್ಕೆ ಹೋಗಿ ಬಂಗಾಳ ಕೊಲ್ಲಿ ಇದೆಲ್ಲ ಯಾರು ಮಾಡಿದರೋ ಈ ಶಬ್ದವನ್ನು ಪಾಪಿಗಳು ಅದಕ್ಕೆ ಗಂಗಾ ಸಾಗರ ಅಂತ ನಮ್ಮ ಹೆಸರು ಅರಬ್ಬಿ ಸಮುದ್ರ ಅಲ್ಲ ಅದು ಸಿಂಧು ಸಾಗರ ಇನ್ನು ಹಿಂದಕ್ಕೆ ಹೋದರೆ ರತ್ನಾಕರ ಮಹೋದಧಿ ಇದು ರತ್ನಾಕರ ಅದು ಮಹೋದಧಿ